ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ತಾಮ್ರ ಗೌರಿ ಬೆಂಬಿಡದ ಎನ್ನ ರಕ್ಷಿಸೆ ತಾಮ್ರ ಗೌರಿ ಅಂಬೆ ಪಾಲಿಸೆ ಅಂಬೆ ಪಾಲಿದೆ ತಾಮ್ರ ಗೌರಿ ಅಂಬೆ ಪಾಲಿಸೆ ತಾಮ್ರ ಗೌರಿ ಎಷ್ಟು ದೂರದಿಂದ ಬಂದನೆ ಅಂಬ ಎಷ್ಟು ದೂರದಿಂದ ಬಂದನೆ ಅಂಬ ಕೀರ್ತಿಯನ್ನು ಕೇಳಿ ನಿಂದೆನೆ ನಿನ್ನ ಮೂರ್ತಿಯನ್ನು ತೋರಿಸಮ್ಮ ನಿನ್ನ ಮೂರ್ತಿಯನ್ನು ತೋರಿಸಮ್ಮ ಮುಕ್ತಿ ಪದವ ಪಾಲಿಸಮ್ಮ ಮೂರ್ತಿ ಪದವ ಪಾಲಿಸಮ್ಮ ಕರ್ತೃ ಶಂಕರನ कर्तु शङ्करी च या देयन्ना रक्षी सं माता मृगौरी रक्षी सं माता अम्बे पालिते अम्बे पालिते अम्बे पालिते ಚರಣದೊಂದಿಗೆ ಬೆರಳ ಮೋದ್ರಿಕೆ ಚರಣದೊಂದಿಗೆ ಬೆರಳ ಮುದ್ರಿಕೆ ಎಂದು ಬರುವ ಬರಬಯನಗೆ ತೋರಿಸೆ ಕಲಿರನು ಬರುವ ಬರಬಯನಗೆ ತೋರಿಸೆ ನಡುವಿನೊಳೋಜ್ಞಾನ ಹೊನೆಗೆ ನಡುವಿನೊಳೊಡ್ಯಾಣ ಹೊಳೆಯೇ ಅಲುಗೆ ದೃಢದಿ ನೆರಿಗೆ ಪೀತಾಂಬವ್ರ ಅಲುಗೆ ದೃಢದಿ ಭಕ್ತರನ್ನು ಕೋರೆವ ಪಾವನೆ ಮೋಹನೆ ಭಕ್ತರನ್ನು ಕೋರೆವ ಪಾವನೆ ಮೋಹನೆ ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ಅಂಬೆ ಪಾಲಿಸೆ ಕರಿ ಕಾಲಂದು ಮೆರೆಯುವ ಗೋಕರ್ಣ ಪುರದಿ ನೆಲೆಸಿಗ ದೇಶ ಕವಿಕವೆಂದು ಮೆರೆಯುವ ಪುರದಿ ನೆಲಸಿಹ ಕಾಶಿಗಿಂತ ಅಧಿಕವೆಂದು ತ್ರಾಸಿನಲ್ಲಿ ತೂಗುತ್ತಿರಲು ಕಾಶಿಗಿಂತ ಅಧಿಕವೆಂದು ತ್ರಾಸಿನಲ್ಲಿ ತೂಗುತ್ತಿರಲು ಜನಾರಾಯಣಿಯೇ ಸಂತೋಷದಿಂದ ಸಲಹೆ ಬಂದು ಈಶನಾರಾಯಣಿಯೇ ಸಂತೋಷದಿಂದ ಸಲಹೆ ಬಂದು ಅಂಬೆ ಪಾಲಿಸೆ ಭಕ್ತವತ್ಸಲೆ ಭಾಗ್ಯದಾಯಿನಿ ಭಕ್ತವತ್ಸಲೆ ಭಾಗ್ಯದಾಯಿನಿ ಮುಕ್ತಿ ಮಾರ್ಗವನ್ನು ತೋರಿಸೆ ಮುಕ್ತಿ ಮಾರ್ಗವನ್ನು ತೋರಿಸೇ ಕರ್ತೃ ತಿರುಪತಿಯ ವಾಸ ವೆಂಕಟೇಶನೆ ಕರ್ತೃ ತಿರುಪತಿಯ ವಾಸ ವೆಂಕಟೇಶನೇ ಸಲಹು ಎನ್ನ ಸತ್ಯ ಗುರು ನಾರಾಯಣಿಯೇ ಸಲಹು ಎನ್ನ ಸತ್ಯ ಗುರು ನಾರಾಯಣಿಯೇ ಕಾಂತೆಯನ್ನ ಸಲಹಮ್ಮ ಕಾಂತೆಯನ್ನ लम् अम्बे पालिसे अम्बे पालिसे अम्बे पा